ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹರಿಕಥಾಂಸಾರದಲ್ಲಿ ಮೊದಲನೇ ಸಂಧಿಯನ್ನು ಮಂಗಳಾಚರಣೆಗಾಗಿ ಮೀಸಲಿಟ್ಟು ಶಿಷ್ಟಾಚಾರ ಪರಂಪರ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟಪ್ರಾಪ್ತಿ ಮತ್ತು ಗ್ರಂಥದ ನಿರ್ವಿಘ್ನ ಪರಿಸಮಾಪ್ತಿ ಅಂತ ಮೂರು ಉದ್ದೇಶದಿಂದ ಮಂಗಳಾಚರಣೆಯನ್ನು ಮೊದಲಿಗೆ ಮಾಡಿ ಎರಡನೇ ಸಂಧಿಯಲ್ಲಿ ಪರಮಾತ್ಮ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣನಾಗಿರ್ತಕ್ಕಂಥವನು ಅಂತಹ ಪರಮಾತ್ಮನ ಅನಂತ ಗುಣಗಳಲ್ಲಿ ಜೀವರ ಉದ್ಧಾರಕ್ಕೆ ಮುಖ್ಯವಾಗಿ ಬೇಕಾಗಿರುತ್ತದು ಪರಮಾತ್ಮನ ಕಾರುಣ್ಯ ಸಾತ್ವಿಕರ ವಿವಕ್ಷೆ ಎಂದು ಹೇಳೋದಾದರೆ ಭಗವಂತನ ಕರುಣೆ ಆ ಮೂಲಕ ಲಿಂಗದೇಹ ಭಂಗ ಅಥವಾ ಮೋಕ್ಷವನ್ನು ಹೊಂದೋದು ಅಂಥೇಳಿ ಹೀಗೆ ಅಸೃಜ್ಯಾವಸ್ಥೆಯಿಂದ ಸೃಷ್ಟಿ ಸೃಷ್ಟಿಯಲ್ಲಿ ಸಾಧನೆ ನಂತರ ಮೋಕ್ಷ ಅಲ್ಲಿ ಬಿಂಬರೂಪಿ ಪರಮಾತ್ಮನ ದರ್ಶನ ಹೀಗೆ ಎಲ್ಲ ಹಂತಗಳಲ್ಲೂ ಕೂಡ ಪರಮಾತ್ಮನ ಕಾರುಣ್ಯ ಅನ್ನೋದು ಜೀವನಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಮತ್ತು ಈ ಕರುಣೆ ಅನ್ನೋ ಗುಣ ಏನಿದೆಯಲ್ಲ ಅದು ಪರಿಪೂರ್ಣವಾಗಿ ಪರೋಪಕಾರಿ ಗುಣ ಅಂತ ಪರಮಾತ್ಮ ಕರುಣಾ ಸಮುದ್ರ ಅವನ ಕರುಣೆ ಅನ್ನೋದು ಶಾಶ್ವತ ಇತ್ಯಾದಿ ಎಲ್ಲ ಶರಣಜನ ಮಂದಾರ ಹೀಗೆ ಅನೇಕ ಗುಣಗಳನ್ನು ದಾಸರು ಭಾಗವತ ಭಾರತ ರಾಮಾಯಣ ಬದಲಾಗಿರ್ತಕ್ಕಂಥ ಪ್ರಸಂಗಗಳ ಮೂಲಕ ದೃಷ್ಟಾಂತಪೂರ್ವಕವಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ ಅಂತಹ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಏಕೈಕ ದಾರಿ ಅಂತಾದರೆ ಶ್ರವಣಾದಿಗಳಿಂದನೇ ಶಾಸ್ತ್ರ ಯೋನಿತ್ವಾತ್ ಭಗವಂತನನ್ನು ತಿಳಿಯಬೇಕು ಅಂತ ಪರಿಚಯ ಮಾಡಿಕೊಟ್ಟು ಅಷ್ಟು ಕರುಣಾ ಸಮುದ್ರ ಸ್ಮರಿಸುವವರ ಪರಾಧಗಳ ತಾ ಸ್ಮರಿಸ ಎಲ್ಲ ಕೇಳಿದ ಮೇಲೆ ಜೀವನಿಗೆ ಅಂತಹ ಅನಿಮಿತ್ತ ಬಂಧುವಾಗಿರ್ತಕ್ಕಂಥ ಅನಿಮಿತ್ತ ಉಪಕಾರಿಯಾಗಿರ್ತಕ್ಕಂಥ ಭಗವಂತನನ್ನು ನೋಡಬೇಕು ಅಂತ ಅಪೇಕ್ಷೆ ಬಂದಾಗ ಆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ರೂಪವಾಗಿ ತಿಳಿಸ್ತಾರೆ ವ್ಯಾಪ್ತಿ ಸಂಧಿ ಅಂತ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು ಪರಮಾತ್ಮ ಅಂತ ಹೇಗಿದ್ದಾನೆ ಅಂದರೆ ಚೇತನ ಅಚೇತನ ವಿಲಕ್ಷಣನಾಗಿರ್ತಕ್ಕಂಥವನು ಚೇತನನೂ ಅಲ್ಲ ಅಚೇತನನೂ ಅಲ್ಲ ಎರಡಕ್ಕಿಂತ ವಿಲಕ್ಷಣನಾಗಿರ್ತಕ್ಕಂಥವನು ನಿತ್ಯನೋ ಅನಿತ್ಯನೋ ಅಂದರೆ ನಿತ್ಯೋ ನಿತ್ಯಾನ ಚೇತನಶ್ಚೇತನಾನ ನಿತ್ಯರಿಗೆ ನಿತ್ಯತ್ ನಿತ್ಯತ್ವವನ್ನು ತಂದುಕೊಡ್ತಕ್ಕಂಥ ಪರಮಚೇತನ ಅಂದರೆ ಅವನೇ ಸರ್ವೋತ್ತಮ ಅವನೇ ಪರಮಾತ್ಮ ತೋರಿಸಿ ಹಾಗಾದ್ರೆ ಎಲ್ಲಿದ್ದಾನೆ ಅಂದರೆ ಎಲ್ಲರಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿ ಏನು ಅಂತ ಅತ್ಯದ್ಭುತವಾಗಿರ್ತಕ್ಕಂಥ ಅಪ್ರತಿಮ ಭಗವಂತ ಎಲ್ಲರಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಪ್ಪ ಇದು ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ವ್ಯಾಪ್ತಿ ಅಂತ ತಿಳಿಸಿ ಭಗವಂತ ಸರ್ವೋತ್ತಮ ವಾಯುದೇವರು ಜೀವೋತ್ತಮ ಪಂಚಭೇದ ತಾರತಮ್ಮ ಈ ಎಲ್ಲ ಜ್ಞಾನವು ಹೇಗೆ ಮುಕ್ತಿಗೆ ಸಾಧನ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಪರಮಾತ್ಮನ ವ್ಯಾಪ್ತಿ ಜ್ಞಾನವು ಕೂಡ ಮುಕ್ತಿಗೆ ಸಾಧನ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ತಿಳಿಸುವ ಹಾಗೆ ಬ್ರಹ್ಮದುಷ್ಟಧಿಕರಣದಲ್ಲಿ ಆದಿವ್ಯಾಧಿ ನಿಮಿತ್ತೆಯನ್ನು ವಿಕ್ಷಿಪ್ತ ಮನಸೋಪಿತು ಧ್ಯೇಯ ಇವ ಬ್ರಹ್ಮತಾ ನಿತ್ಯಂ ವಿಷ್ಣೋರ್ಭಕ್ತಿಯ ನಿರಂತರಂ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನ ಬಗ್ಗೆ ಸಾಧನ ಮಾಡ್ತಕ್ಕಂಥವನು ಅಥವಾ ಮುಮುಕ್ಷ ಮೋಕ್ಷವನ್ನು ಅಪೇಕ್ಷೆ ಪಡ್ತಕ್ಕಂಥವನು ತಿಳ್ಕೊಳ್ಳೇಬೇಕು ಅಂತ ಈ ವ್ಯಾಪ್ತಿ ಸಂಧಿಯಲ್ಲಿ ಬ್ರಹ್ಮಸೂತ್ರದ ಸರ್ವಗತತ್ವಾಧಿಕರಣದಲ್ಲಿ ಏನು ಹೇಳಿದ್ದಾರೆ ಆ ಎಲ್ಲ ವಿಷಯವನ್ನು ಕೂಡ ಇಲ್ಲಿ ವ್ಯಾಪ್ತಿ ಸಂಧಿಯಲ್ಲಿ ತಿಳಿಸ್ಕೊಟ್ರು ಸರ್ವತ್ರ ವ್ಯಾಪ್ತ ಅಂತ ಆದರೆ ಅಂತಹ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ ಕರುಣಾ ಆಗಿದ್ದರೂ ಕೂಡ ಅವ್ಯಕ್ತ ಜ್ಞಾನಿ ಗೋಚರನಾಗಿರ್ತಕ್ಕಂಥವನು ಅವನನ್ನು ಹುಡ್ಕೊಳ್ಳೋದು ಹೇಗೆ ಅಥವಾ ಉಪಾಸನೆ ಮಾಡೋದು ಹೇಗೆ ಅಂದರೆ ಬಹಳ ಸುಲಭ ಭೋಜನ ರಸವಿಭಾಗ ಸಂಧಿ ಆ ಸಂಧಿಯನ್ನು ರಚನೆ ಮಾಡಿ ನಿತ್ಯ ಭೋಜನ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಪರಮಾತ್ಮ ಎಷ್ಟು ರೂಪಗಳಿಂದ ಇದ್ದು ಅದನ್ನು ಭೋಜನ ಯಜ್ಞ ಅಥವಾ ಪ್ರಾಣಾಗ್ನಿಹೋತ್ರ ವೈಶ್ವಾನರ ಯಜ್ಞ ಅಂತ ವಿಶಿಷ್ಟವಾಗಿರ್ತಕ್ಕಂಥ ಮೆರುಗನ್ನು ಕೊಟ್ಟು ಚಿಂತನೆ ಮಾಡಿ ಊಟ ಮಾಡೋದ್ರಿಂದನೇ ಸಾಧನೆ ಹೇಗೆ ಮಾಡ್ಕೋಬೋದು ಅಂದರೆ ಊಟ ಮಾಡುವಾಗ ನಾನಾ ರೀತಿಯಾಗಿರ್ತಕ್ಕಂಥ ಮಾಡಬೇಕಾದ ಅನುಸಂಧಾನ ಅಲ್ಲಿ ಭಗವಂತನ ಪಾತ್ರ ಇತ್ಯಾದಿ ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟು ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನನ್ನು ಭೋಜನ ಪದಾರ್ಥಗಳಲ್ಲಿ ಭೋಕ್ತೃಗಳಲ್ಲಿ ಎಲ್ಲ ಕಡೆಯೂ ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ನಾಲ್ಕನೇ ಸಂಧಿ ಭೋಜನ ರಸವಿಭಾಗ ಸಂಧಿ ಒಳಗೆ ವಿಶೇಷವಾಗಿ ಎಲ್ಲ ತಿಳಿಸ್ಕೊಟ್ರು ಈಗ ಜೀವನಿಗೆ ಮತ್ತೆ ಪ್ರಶ್ನೆ ಸಂಶಯ ಪರಮಾತ್ಮ ಸರ್ವತ್ರ ವ್ಯಾಪ್ತ ಅಂತ ಹೇಳಿದ ಮೇಲೆ ಅಂತಹ ಪರಮಾತ್ಮ ಸರ್ವತ್ರ ಸಮನಾಗೇ ಇದ್ದಾನೋ ಅಥವಾ ಅದರಲ್ಲೇನಾರೋ ವೈವಿಧ್ಯತೆ ಇದೆಯಾ ಲೋಕದಲ್ಲಿ ಎಲ್ಲ ಜೀವರು ಕೂಡ ಒಂದೇ ಆಹಾರ ಒಂದೇ ಗಾಳಿ ಒಂದೇ ಬೆಳಕು ಒಂದೇ ವಾತಾವರಣದಲ್ಲಿ ಇರ್ತೀವಿ ಒಬ್ಬನೇ ಭಗವಂತ ಎಲ್ಲ ಜೀವರ ಬಿಂಬರೂಪಿ ಅಥವಾ ಅಂತರ್ಯಾಮಿ ಆದರೆ ಜೀವರಲ್ಲಿ ಪರಸ್ಪರ ಭೇದ ವೈವಿಧ್ಯತೆ ಎಲ್ಲ ನೋಡ್ತೀವಲ್ಲ ಜಗತ್ತಿನಲ್ಲಿ ಇದಕ್ಕೆ ಕಾರಣಗಳೇನು ಅಂತ ಪ್ರಶ್ನೆ ಬಂದರೆ ಜೀವರು ರೂಪ ಬುದ್ಧಿ ಜ್ಞಾನ ಐಶ್ವರ್ಯ ಸಾಹಸ ಹೀಗೆ ಏನೇನು ಗುಣಗಳನ್ನು ತಗೊಂಡು ವಿಚಾರ ಮಾಡಿದರೂ ಕೂಡ ಜೀವ ಜೀವದಲ್ಲಿ ಭೇದ ವೈವಿಧ್ಯತೆಯನ್ನು ಕಾಣ್ತೀವಿ ಈ ವ್ಯತ್ಯಾಸ ಏಕೆ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಉತ್ತರ ರೂಪವಾಗಿ ಹೊರಟಿದ್ದೆ ವಿಭೂತಿ ಸಂಧಿ ಅಂತ ಗೀತೆಯಲ್ಲಿ ಹತ್ತನೇ ಅಧ್ಯಾಯನ ವಿಭೂತಿ ಯೋಗ ಅಂತ ಅಲ್ಲಿ ತಿಳಿಸ್ತಾನೆ ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಪರಮಾತ್ಮ ಜೀವರ ಸ್ವರೂಪಯೋಗ್ಯತೆ ಮತ್ತು ಅನಾದಿ ಕರ್ಮಗಳಿಗೆ ಅನುಸಾರವಾಗಿ ಭಿನ್ನ ಭಿನ್ನವಾಗಿರ್ತಕ್ಕಂಥ ಶಕ್ತಿಗಳನ್ನು ಆಯಾ ಸನ್ನಿಧಾನದಲ್ಲಿ ಅಧಿಷ್ಠಾನಗಳಲ್ಲಿ ಪ್ರಕಟ ಮಾಡ್ತಾನೆ ವಿಭೂತಿ ಅಂದರೆ ತೇಜೋ ವಿಶೇಷ ಅಂತ ಜೀವರಲ್ಲಿ ಒಬ್ಬರಿಗಿಂತ ಇನ್ನೊಬ್ಬರಲ್ಲಿ ಅಧಿಕವಾಗಿರ್ತಕ್ಕಂಥ ತೇಜಸ್ಸು ಜ್ಞಾನ ಬಲ ಶಕ್ತಿ ಐಶ್ವರ್ಯ ಹೀಗೆಲ್ಲ ವಿಶೇಷಗಳು ಹೇಗೆ ಅಭಿವ್ಯಕ್ತಿ ಆಗತ್ತೆ ಅಂದರೆ ಭಗವಂತನ ವಿಶೇಷ ಸನ್ನಿಧಾನದಿಂದ ಅಥವಾ ಭಗವಂತನ ವಿಶೇಷ ವಿಭೂತಿ ರೂಪದಿಂದ ಭಗವಂತ ಸರ್ವತ್ರ ವ್ಯಾಪ್ತನಾಗಿರ್ತಾನೆ ಅಲ್ಲಿ ಸಾಮಾನ್ಯ ವ್ಯಾಪಾರ ವ್ಯವಹಾರ ಅನ್ನೋದು ಏಕಪ್ರಕಾರವಾಗಿ ನಡೀತಕ್ಕಂಥದ್ದು ವಿಭೂತಿ ರೂಪದಿಂದ ಅಸಾಧಾರಣವಾಗಿರ್ತಕ್ಕಂಥ ಮಹತ್ ಕಾರ್ಯ ಅನ್ನೋದು ನಡೆಯುತ್ತೆ ಇದು ಅನೇಕ ಪ್ರಕಾರವಾಗಿ ಇರ್ತಕ್ಕಂಥದ್ದು ಈ ವಿಭೂತಿ ರೂಪದ ವಿಷಯ ವಿಷಯವನ್ನು ಯಾಕೆ ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಬಂದರೆ ಈ ಸಂಸಾರ ಬಂಧನದ ಬಿಡುಗಡೆಗೆ ಪರಮಾತ್ಮನ ವಿಭೂತಿ ರೂಪಗಳ ಚಿಂತನೆಯು ಕೂಡ ಅತ್ಯಂತ ಅಗತ್ಯ ಆದ್ದರಿಂದ ಮುಮುಕ್ಷ ಆಗಿರ್ತಕ್ಕಂಥವನು ಅದನ್ನು ಉಪಾಸನೆ ಮಾಡಲೇಬೇಕು ಅಂತ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಅಂತಲೇ ಹತ್ತನೇ ಅಧ್ಯಾಯದಲ್ಲಿ ಎಂಬತ್ತು ರೀತಿಯಾಗಿರ್ತಕ್ಕಂಥ ನಾನಾ ವಿಧ ವಿಭೂತಿಗಳನ್ನು ಅಲ್ಲಿ ತಿಳಿಸ್ಕೊಡ್ತಾರೆ ಉದಾಹರಣೆ ಕೊಡಬೇಕು ಅಂತಾದರೆ ಮನುಷ್ಯರಲ್ಲಿ ಚಕ್ರವರ್ತಿ ಆ ಚಕ್ರವರ್ತಿ ಅನ್ನೋಲ್ಲಿ ಭಗವಂತನ ರಾಜರಾಜೇಶ್ವರ ರೂಪ ಅಂತ ಈ ರೀತಿಯಾಗಿ ಉಪಾಸನೆ ಮಾಡೋದು ಹೀಗೆ ಮನುಷ್ಯರೆಲ್ಲರೂ ಒಂದೇ ಆದರೂ ಒಂದೇ ರೀತಿಯಾಗಿರ್ತಕ್ಕಂಥ ಅನಾಟಮಿ ಆಗಿದ್ದರೂ ಅವರಲ್ಲಿ ವೈವಿಧ್ಯತೆಗೆ ಒಂದೇ ರೀತಿಯಾಗಿರ್ತಕ್ಕಂಥ ಅನಾಟಮಿ ಅಥವಾ ಬಾಡಿ ಸ್ಟ್ರಕ್ಚರ್ ಏನು ಹೇಳ್ತೀವಿ ಅದು ಮತ್ತು ಒಂದೇ ರೀತಿಯಾಗಿರ್ತಕ್ಕಂಥ ಆಹಾರ ಗಾಳಿ ಬೆಳಕು ಅವರು ಕಲಿತಕ್ಕಂಥ ಜ್ಞಾನ ಎಲ್ಲ ಒಂದೇ ಕಡೆ ಆದರೂ ಕೂಡ ವೈವಿಧ್ಯತೆ ಹೇಗೆ ಅಂದರೆ ಭಗವಂತನ ವಿಶೇಷ ಸನ್ನಿಧಾನದಿಂದ ಅಂತ ತಿಳಿಸ್ತಾರೆ ಈ ವಿಭೂತಿ ಸಂಧಿಯಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಭಗವಂತನ ವಿಭೂತಿ ರೂಪಗಳ ಚಿಂತೆ ಅದ್ಭುತ ವೈಭವದ ಪರಿಚಯವನ್ನು ಮಾಡಿಕೊಡ್ತಾರೆ ವಿಭೂತಿ ಅಂದರೆ ವಿಶಿಷ್ಟಾಭೂತಿ ಅಂತ ಐಶ್ವರ್ಯ ವಿ ಅಂದರೆ ವಿಶೇಷವಾದ ಭೂತಿ ಅಂದರೆ ಭವನ ಸನ್ನಿಧಾನ ಅಂತ ಈ ರೀತಿಯಾಗಿ ಈ ಸಂಧಿಯನ್ನು ಮೊದಲನೇ ಸಂಧಿ ಹೇಗೆ ಶ್ರೀಕಾರದಿಂದ ಪ್ರಾರಂಭವನ್ನು ಮಾಡಿದ್ರು ಅದೇ ರೀತಿಯಾಗಿ ಈ ಸಂಧಿಯನ್ನು ಕೂಡ ಶ್ರೀಕಾರದಿಂದ ಪ್ರಾರಂಭವನ್ನು ಮಾಡ್ತಾರೆ ಅಂದರೆ ಈ ಸಂಧಿಯನ್ನು ಪಠಣ ಪಾರಾಯಣ ಅಧ್ಯಯನ ಲೇಖನ ಇತ್ಯಾದಿಗಳನ್ನು ಮಾಡಿದರೆ ವಿಶೇಷವಾಗಿರ್ತಕ್ಕಂಥ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗತ್ತೆ ಆದ್ದರಿಂದ ಸಂಧಿಯನ್ನು ಶ್ರೀಕಾರದಿಂದ ಸರ್ವ ಸಂಪತ್ಕರ ಅಂತ ಸೂಚನೆ ಮಾಡಲಿಕ್ಕೆ ಧನ ಕನಕ ಆರೋಗ್ಯ ಆಯುಸ್ಸು ಜ್ಞಾನೈಶ್ವರ್ಯ ಎಲ್ಲವೂ ಕೂಡ ಸಂಧಿ ಪಠಣ ಪಾರಾಯಣದಿಂದ ಪ್ರಾಪ್ತಿಯಾಗ್ತಾ ಇದೆ ಭಗವಂತ ಸರ್ವತ್ರ ವ್ಯಾಪ್ತನಾದರೂ ಕೂಡ ಕೆಲವು ಕಡೆ ವಿಶೇಷವಾದ ಸನ್ನಿಧಾನವನ್ನು ಏನಿಟ್ಟಿರ್ತಂದ ಅದಕ್ಕೆ ವಿಭೂತಿ ಈ ರೀತಿಯಾಗಿ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಹೀಗೆ ಭಗವಂತನ ವಿಶೇಷ ವಿಭೂತಿ ರೂಪಗಳನ್ನು ಆ ವಿಭೂತಿ ರೂಪಗಳು ಅನಂತ ರೀತಿಯಾಗಿರ್ತಕ್ಕಂಥದ್ದು ಅದನ್ನು ಸ್ಥೂಲವಾಗಿ ಹೇಗೆ ಹೇಗೆ ವಿಭಾಗ ಮಾಡೋದು ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ಮೊದಲನೇ ಪದ್ಯದಲ್ಲಿ ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ತರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜ ವಿಜಾತಿ ಕಂಡ ಕಂಡ ಬಗೆಗಳನ್ನರಿತು ಬುಧರಿಂದ ಮೊದಲಿಗೆ ಶ್ರೀಕಾರದಿಂದ ಶ್ರೀ ತರುಣಿ ವಲ್ಲಭನ ಅಂಥೇಳಿ ಶ್ರೀ ಇದ್ರೆ ಲಕ್ಷ್ಮೀದೇವಿ ಆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನ ವಿಭೂತಿ ರೂಪವನ್ನು ಎಲ್ಲ ಕಡೆ ಉಪಾಸನೆ ಮಾಡಬೇಕು ಅಂತ ಸೂಚನೆ ಮಾಡಿ ಕಂಡ ಕಂಡ ಅಲ್ಲಿ ಚಿಂತಿಸುತ್ತಾ ಶ್ರೀ ಅಂದರೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಗೆ ಶ್ರೀ ಅನ್ನೋದಕ್ಕೆ ಹೆಸರು ಕಾರಣ ಏನು ಅಂದರೆ ಈ ಪರಮಾತ್ಮನ ಅಥವಾ ದೇವತೆಗಳ ಲಕ್ಷ್ಮೀದೇವಿಯ ಇವರ ನಾಮಗಳೆಲ್ಲ ಗುಣವಾಚಕಗಳಾಗಿ ಇರುವಂಥದ್ದು ಶ್ರೀಕಾರದಿಂದ ಲಕ್ಷ್ಮೀದೇವಿಯನ್ನು ಹೇಳಬೇಕಾದ್ರೆ ಗುಣವಾಚಕ ಅಂದರೆ ಹೇಗೆ ಸಮನ್ವಯ ಮಾಡ್ತಾರೆ ಅಂದರೆ ಸರ್ವೈ ಶ್ರೀತಾ ಇತಿ ಶ್ರೀಹಿ ಎಲ್ಲರಿಂದಲೂ ಅಂದರೆ ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಎಲ್ಲರೂ ಕೂಡ ಲಕ್ಷ್ಮೀದೇವಿಯನ್ನೇ ಆಶ್ರಯ ಪಡ್ತಾರೆ ಸರ್ವಜೀವರಿಂದ ಆಶ್ರಯಳು ಆಶ್ರಿತಳು ಅಂದರೆ ಎಲ್ಲರೂ ಕೂಡ ಲಕ್ಷ್ಮೀ ಕಟಾಕ್ಷಕ್ಕೆ ಅಪೇಕ್ಷೆ ಪಡ್ತಾರೆ ಅದರಿಂದ ಲಕ್ಷ್ಮೀ ದೇವಿಗೆ ಶ್ರೀಹಿ ಇನ್ನೊಂದು ರೀತಿಯಾಗಿ ವಿಷ್ಣು ಶ್ರೀತಾ ಇತಿ ಶ್ರೀಹಿ ಅಂತ ಭಗವಂತನನ್ನು ಬಿಟ್ಟು ಇನ್ಯಾರಿಗೂ ಯಾರನ್ನು ಎಂದಿಗೂ ಆಶ್ರಯ ಮಾಡದೇ ಇರತಕ್ಕಂಥವಳು ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಆದ್ದರಿಂದಲೂ ಶ್ರೀಹಿ ಅಂತ ಲಕ್ಷ್ಮಿಗೆ ಇಲ್ಲಿ ಶ್ರೀ ತರುಣಿ ವಲ್ಲಭನ ತರುಣಿ ಅನ್ನೋ ಶಬ್ದವನ್ನು ಯಾಕೆ ಅಂದರೆ ದೇಶತಃ ಕಾಲತಃ ಅನಂತ ಲಕ್ಷ್ಮೀದೇವಿ ಅನಂತ ಗುಣಗಳಿಂದ ಕಡಿಮೆ ದೇಶತಃ ಕಾಲತಃ ಪರಮಾತ್ಮನಿಗೆ ಸಮಳು ಅನಂತ ಗುಣಗಳಿಂದ ಕಡಿಮೆ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಹೋಲಿಸಿದ್ರೆ ಆದ್ದರಿಂದ ಅನಾದಿಯಾಗಿ ಪರಮಾತ್ಮ ಹೇಗಿದಾನೋ ಅದು ಆವಾಗಲಿಂದನೂ ಉಳಿದಾಳೆ ಅಂತಾದರೆ ಲಕ್ಷ್ಮೀದೇವಿ ವಯಸ್ಸಾಗಿರ್ಬೋದೇನೋ ಬಹಳ ಅಂತ ನಮ್ಮ ಕಲ್ಪನೆ ಬಂದರೆ ತರುಣಿ ನವಯೌವನ ಸಂಪನ್ನಳಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ ಅಂತ ಸೂಚನೆಯನ್ನು ಮಾಡ್ತಾರೆ ಇಂತಹ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ಪರಮಾತ್ಮನನ್ನು ನಿತ್ಯಾಭಿಯೋಗಿಗಳು ಅಂತ ಚಿಂತನೆ ಮಾಡಬೇಕು ಅವರ ಪರಮ ವಿಭೂತಿ ರೂಪಗಳ ಕಂಡ ಕಂಡಲ್ಲಿ ತೆರೆದು ಚಿಂತಿಸುತ್ತಾನೆ ಎಲ್ಲ ಕಡೆಗೂ ಕೂಡ ಆ ಪರಮಾತ್ಮನ ವಿಶಿಷ್ಟವಾಗಿರ್ತಕ್ಕಂಥ ವಿಭೂತಿ ರೂಪವನ್ನು ಚಿಂತಿಸು ಚಿಂತಿಸಿ ಮನದಲ್ಲಿ ನೋಡು ಸಂಭ್ರಮದೇ ಅದರಿಂದ ಆನಂದ ಪಡಬೇಕು ಮತ್ಸರ್ಯಾದಿಗಳಲ್ಲ ಅಂತ ಸ್ಥೂಲವಾಗಿ ಇಲ್ಲಿ ವಿಭೂತಿಗಳನ್ನು ಹೇಳ್ತಾರೆ ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತ ಸಹಜ ವಿಜಾತಿ ಖಂಡ ಅಖಂಡ ಅಂತ ಹೇಗೆ ತಿಳ್ಕೊಬೇಕು ಇಷ್ಟೆಲ್ಲ ಅಂತ ಕೇಳಿದ್ರೆ ಬಗೆಗಳನ್ನು ಅರಿತು ಬುದಾರಿಯಿಂದ ಇಷ್ಟು ವಿಧ ವಿಭೂತಿ ರೂಪಗಳು ಅಂತ ಜ್ಞಾನಿಗಳಿಂದ ತಿಳ್ಕೊಬೇಕು ಅಂತ ಈ ಹತ್ತು ರೀತಿಯಾಗಿರ್ತಕ್ಕಂಥ ವಿಭೂತಿಗಳನ್ನು ಸ್ಥೂಲವಾಗಿ ವಿಭಾಗ ಮಾಡಿ ಕಂಡ ಕಂಡಲ್ಲಿ ಈ ವಿಭೂತಿ ರೂಪಗಳ ಚಿಂತನೆಯನ್ನು ಮಾಡು ಮನಸ್ಸಿಗೆ ಆಗಾಗ ಆನಂದ ಆಗತ್ತೆ ಅದನ್ನು ಸಂಭ್ರಮದಿಂದ ನೋಡು ನರಿದಾಡು ಅಂತ ಮುಂದೆ ಹೇಳ್ತಾರೆ ಹಾಗೆ ಎಲ್ಲ ವಸ್ತುಗಳಲ್ಲಿ ಎಲ್ಲ ಜಡ ಚೇತನ ಎಲ್ಲರಲ್ಲೂ ದೇವ ಮಾನವ ದಾನವ ಹೀಗೆಲ್ಲ ಕಡೆಗೂ ಕೂಡ ಭಗವಂತನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಅಧಿಷ್ಠಾನ ಇದೆ ಅಂಥೇಳಿ ಅದನ್ನು ಜ್ಞಾನಿಗಳ ಮುಖಾಂತರ ಬುಧರಿಂದ ಅರಿತು ದೀಕ್ಷಿತನ ಅಂತ ಮುಂದೆ ಹೇಳ್ತಾರೆ ಬಗೆಗಳನ್ನು ಅರಿತು ಬುಧರಿಂದ ಅಂತ ಬುಧರು ಅಂದರೆ ಜ್ಞಾನಿಗಳು ಅವರ ಮೂಲಕ ತಿಳ್ಕೊಂಡು ಅದನ್ನು ಚಿಂತನೆಯನ್ನು ಮಾಡಬೇಕು ಈ ರೀತಿಯಾಗಿ ಅನುಸಂಧಾನ ಮಾಡಿದರೆ ಚಿಂತನೆ ಮಾಡಿದರೆ ಮೋಕ್ಷ ಪ್ರಾಪ್ತಿ ತಿಳಿದೇ ಇದ್ದರೆ ಮೋಕ್ಷ ಇಲ್ಲ ಅದಕ್ಕೆ ಗೀತಾಭಾಷೋಕ್ತವಾಗಿರ್ತಕ್ಕಂಥ ಋಗ್ವೇದದ ಒಂದು ಮಂತ್ರವನ್ನು ಕೂಡ ಹೇಳ್ತಾರೆ ಭಗವಂತನ ವಿಭೂತಿ ರೂಪದ ಸ್ಮರಣೆ ಇಲ್ಲದೇ ಇದ್ದರೆ ಮೋಕ್ಷ ಅನ್ನೋದಿಲ್ಲ ಇಲ್ಲ ಸರ್ವ ವಿಶೇಷಯುಕ್ತಂ ದೇವಂ ವರಂಪೋ ವಿಮುಚ್ಚೇತ ಬಂಧ ಉತ್ತಮಾಧಿಕಾರಿಗಳು ಈ ಉಪಾಸನೆಯನ್ನು ಮಾಡಲೇಬೇಕು ವಿಭೂತಿ ರೂಪಗಳ ಉಪಾಸನೆ ಅದರ ಜೊತೆಗೆ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ವ್ಯಾಪ್ತೋಪಾಸನೆಯನ್ನು ಕೂಡ ಮಾಡಿದ್ರೆ ವಿಶೇಷ ಫಲ ಅಂತ ಉಭಯಂ ಮಿಲಿತಂ ಚೈವ ತಥೋಪ್ಯಧಿಕ ಶೋಭನಂ ಅಂತ ಭಗವಂತನ ವ್ಯಾಪ್ತರೂಪದ ಉಪಾಸನೆ ವಿಭೂತಿ ರೂಪದ ಉಪಾಸನೆ ಎರಡೂ ಕೂಡ ಅತ್ಯಂತ ಅವಶ್ಯಕವಾಗಿದ್ದು ಆಯಾ ಜೀವರ ಸ್ವರೂಪಯೋಗ್ಯತೆ ಅಂತ ಅದನ್ನು ಮಾಡಬೇಕು ಉಭಯಂ ಮಿಲಿತಂ ಚೈವ ಎರಡನ್ನೂ ಸೇರಿಸಿ ಉಪಾಸನೆ ಮಾಡಿದ್ವಿ ಅಂತಾದರೆ ಪರಮಾತ್ಮ ಸರ್ವತ್ರ ವ್ಯಾಪ್ತ ವಿಶೇಷ ವಿಭೂತಿ ರೂಪಗಳು ಎಲ್ಲೆಲ್ಲಿ ಭಗವಂತನದ್ದು ಅಂತ ಜ್ಞಾನಿಗಳಿಂದ ತಿಳ್ಕೊಡೋದನ್ನು ಉಪಾಸನೆ ಮಾಡಿದ್ರೆ ಹೆಚ್ಚಿನ ಜ್ಞಾನ ಆನಂದ ಅನ್ನೋದಾಗಿ ಕೊನೆಗೆ ಮೋಕ್ಷ ಅನ್ನೋದೇ ಸಿಗ್ತಾ ಇದೆ ಅಂತ ಉಭಯಂ ಮಿಲಿತಂ ಚೈವ ತಥೋಪಿ ಅಧಿಕ ಶೋಭನಂ ಅಂತ ಹೀಗೆ ಶ್ರೀಧರುಣಿ ವಲ್ಲಭನ ನಿತ್ಯಾಭಿಯೋಗಿಗಳಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರು ದಂಪತಿಗಳು ಅವರ ಉಪಾಸನೆಯನ್ನು ಜೊತೆ ಜೊತೆಯಲ್ಲೇ ಮಾಡಿದರೆ ಇಬ್ಬರ ಪರಮಾನುಗ್ರಹ ಅನ್ನೋದು ಪ್ರಾಪ್ತಿಯಾಗತ್ತೆ ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತೀವಿ ಪರಮಾತ್ಮನ ಉಪಾಸನೆ ಮಾಡಲ್ಲ ಅಂದರೂ ಅದು ತಪ್ಪು ಪರಮಾತ್ಮನ ಉಪಾಸನೆಯನ್ನು ಮಾಡ್ತೀವಿ ಲಕ್ಷ್ಮೀ ಮಾಡಲ್ಲ ಅಂದರೂ ತಪ್ಪು ಆದ್ದರಿಂದ ಸದುಪಾಸನೆ ಸರಿಯಾದ ರೀತಿಯಲ್ಲಿ ಉಪಾಸನೆ ಆಗಬೇಕು ಅಂತಾದರೆ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ಪರಮಾತ್ಮ ಅಂಥೇಳಿ ಲಕ್ಷ್ಮೀ ಪತಿಯಾಗಿರ್ತಕ್ಕಂಥ ಪರಮಾತ್ಮನ ಉಪಾಸನೆ ಮಾಡಿದ್ರೆ ಇಬ್ಬರ ಅನುಗ್ರಹವನ್ನು ಕೂಡ ಪಡೆಯೋದು ಸಾಧ್ಯ ಆದ್ದರಿಂದ ವಿಶೇಷವಾಗಿರ್ತಕ್ಕಂಥ ವಿಭೂತಿಯನ್ನು ಭೂತಿ ಅಂದರೆ ಐಶ್ವರ್ಯ ಸಂಪತ್ತು ಈ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಯಾರು ಪಡಿಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ಭಗವಂತನ ವಿಭೂತಿ ರೂಪವನ್ನು ಆ ವಿಭೂತಿ ಅಥವಾ ಸಂಪತ್ತಿಗೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆಯನ್ನು ಮಾಡಬೇಕು ಪರಮ ವಿಭೂತಿ ರೂಪವ ಪರಮ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತೇಳಿ ಅಧಿಷ್ಠಾನ ಈಗ ನೀಚ ಅಧಿಷ್ಠಾನದಲ್ಲಿದ್ದರೂ ಕೂಡ ಅಲ್ಲಿರುವ ಭಗವಂತ ಉತ್ತಮನೇ ಆಗಿರ್ತಾನೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಪರಮ ವಿಭೂತಿಯನ್ನು ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಒಂದರಲ್ಲಿ ಹೆಚ್ಚು ಒಂದರಲ್ಲಿ ಕಡಿಮೆ ಈ ರೀತಿಯಾಗಿ ಇಲ್ಲ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ರಾಮಕೃಷ್ಣಾದಿ ಅವತಾರ ರೂಪಗಳು ಸಾಕಷ್ಟು ಬಲ ಕಾರ್ಯಗಳನ್ನು ಮಾಡಿರೋದ್ರಿಂದ ಅದನ್ನು ಪ್ರತ್ಯಕ್ಷ ವಿಭೂತಿ ದ್ವಾದಶ ಆದಿತ್ಯರಲ್ಲಿ ಕೊನೆಯವನಾಗಿರ್ತಕ್ಕಂಥ ಉರುಕ್ರಮ ವಿಷ್ಣು ಅವನು ಭಗವಂತನ ಅವತಾರ ಆದ್ದರಿಂದ ಆ ದ್ವಾದಶ ಆದಿತ್ಯರಲ್ಲಿ ಕೊನೆಯವನಾಗಿರ್ತಕ್ಕಂಥದ್ದು ಪರಮಾತ್ಮನ ಅವತಾರ ಆದ್ದರಿಂದ ಉಳಿದ ಹನ್ನೊಂದು ಆದಿತ್ಯರಿಗಿಂತ ಶ್ರೇಷ್ಠ ಯಾಕಂದರೆ ಆ ಹನ್ನೆರಡನಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಇರೋದ್ರಿಂದ ಅದೇ ರೀತಿಯಾಗಿ ಸಿದ್ಧರಲ್ಲಿ ಅಂದರೆ ಮುನಿಗಳಲ್ಲಿ ಕಪಿಲ ಋಷಿಗಳಲ್ಲಿ ಆಮೇಲೆ ವ್ಯಾಸ ವೇದವ್ಯಾಸ ದೇವರು ಯಾದವರಲ್ಲಿ ಶ್ರೀಕೃಷ್ಣ ಬೇಕಾದಷ್ಟು ಜನ ಯಾದವರಿದ್ದರು ಅಲ್ಲಿ ಶ್ರೀಕೃಷ್ಣ ಸಾಕ್ಷಾತ್ ಪರಮಾತ್ಮ ಶಸ್ತ್ರಧಾರಿಗಳೆಲ್ಲ ಬೇಕಾದಷ್ಟು ಜನ ನೋಡ್ತೀವಿ ಮಹಾಭಾರತ ಯುದ್ಧ ಪ್ರಸಂಗದಲ್ಲಿ ಅಲ್ಲಿ ಶ್ರೀರಾಮಚಂದ್ರ ಅದೇ ರೀತಿಯಾಗಿ ಮಾಸಗಳಲ್ಲಿ ಮಾರ್ಗ ಮಾಸನ ಮಾರ್ಗಶೀರ್ಷ ಅಂತ ಅಲ್ಲಿ ಮಾರ್ಗಶಿರ ಋತುಗಳಲ್ಲಿ ವಸಂತ ಋತು ಶ್ರೇಷ್ಠ ಕಪಟ ಮೊದಲಾಗಿರ್ತಕ್ಕಂಥ ಆಚರಣೆಗಳಲ್ಲಿ ಅಂದರೆ ಸುರಾಪಾನ ಜೂಜು ಸ್ತ್ರೀಯರ ಸಂಘ ಇತ್ಯಾದಿ ಎಲ್ಲ ನಿಷಿದ್ಧಾಚರಣೆಗಳನ್ನು ಹೇಳಿದಾಗ ಅವುಗಳಲ್ಲೂ ಕೂಡ ಭಗವಂತನ ಸನ್ನಿಧಾನ ಜೂಜನಲ್ಲೇ ಅಂತ ಈ ಎಲ್ಲ ವಿಭೂತಿ ರೂಪಗಳಿಗೆ ತಿರೋಹಿತ ವಿಭೂತಿ ಅಂತ ಈ ರೀತಿಯಾಗಿ ಆದ್ದರಿಂದ ಪ್ರತ್ಯಕ್ಷ ವಿಭೂತಿ ಅನ್ನೋದು ಶ್ರೇಷ್ಠ ತಿರೋಹಿತ ವಿಭೂತಿ ಕಡಿಮೆ ಅಂತ ಈ ರೀತಿಯಾಗಿ ತಿಳ್ಕೋಬಾರ್ದು ಸಾಧಾರಣ ವಿಭೂತಿ ಅಸಾಧಾರಣ ವಿಭೂತಿ ಎಲ್ಲವೂ ಕೂಡ ಪರಮ ಅಧಿಷ್ಠಾನಗತ ಸಾಧಾರಣ ಅಥವಾ ಅಸಾಧಾರಣ ಅಂತ ಈ ರೀತಿಯಾಗಿ ಹೇಳಿದ್ದು ಅಧಿಷ್ಠಾನದಲ್ಲಿರ್ತಕ್ಕಂಥ ಭಗವಂತ ಪರಮ ಶ್ರೇಷ್ಠನೇ ಆಗಿದ್ದಾನೆ ಅಂತ ತಿಳಿಸ್ತಾರೆ ಭಗವದ್ಗೀತಾ ಹತ್ತನೇ ಅಧ್ಯಾಯದಲ್ಲಿ ಅದನ್ನು ತಿಳಿಸ್ಕೊಡ್ತಾರೆ ಕಂಡ ಕಂಡಲ್ಲಿ ಇತ್ಯಾದಿ ಚಿಂತಿಸು ಅದು ಪ್ರತ್ಯಕ್ಷ ತಿರೋಹಿತ ಬೇರೆ ಬೇಕಾದ ಏನಾದರೂ ಕೂಡ ಅಲ್ಲಿರ್ತಕ್ಕಂಥ ಭಗವಂತನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಲಕ್ಷಣ್ಯ ಇಲ್ಲ ಒಂದು ಜಾತಿಗೆ ಸೇರಿರ್ತಕ್ಕಂಥ ವೃಕ್ಷ ಜಾತಿ ಅಂತಿದೆ ಅಂತ ಇಟ್ಕೊಂಡ್ರೆ ಅಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವೃಕ್ಷ ಅಂತ ಪೂಜೆ ಮಾಡ್ತೀವಿ ಈಗ ಕಾಡಿನಲ್ಲಿ ಹೋಗ್ತೀವಿ ಬೇಕಾದಷ್ಟು ವೃಕ್ಷಗಳಿದೆ ಅಲ್ಲಿ ಅಶ್ವತ್ಥ ವೃಕ್ಷ ಶ್ರೇಷ್ಠ ಅಂತ ವೃಕ್ಷಾಣ ಅಶ್ವತ್ಥ ವೃಕ್ಷಾಣ ಅಂತ ಅಶ್ವತ್ಥ ಬಲದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಇತ್ಯಾದಿ ಎಲ್ಲ ಹೇಳ್ತೀವಲ್ಲ ಹಾಗೆ ಬೇಕಾದಷ್ಟು ಕರ್ಬೇವಿನ ಮರ ಇದೆ ಮಾವಿನ ಮರ ಇದೆ ಮತ್ಯಾವುದೋ ಮರ ಇದೆ ಅದ್ರ ಜೊತೆಗೆ ಅಶ್ವತ್ಥ ಮರವೂ ಇದೆ ಎಲ್ಲವೂ ವೃಕ್ಷಗಳೇ ಆದರೆ ಶ್ರೇಷ್ಠ ಯಾವುದು ಅಂತ ಕೇಳಿದ್ರೆ ವೃಕ್ಷಾಣ ಅಶ್ವ ಸರ್ವ ವೃಕ್ಷಾಣ ಅಶ್ವತ್ಥ ಅಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಕಂಡ ಕಂಡ ವೃಕ್ಷಕ್ಕೆ ನಾವು ಹೋಗಿ ಪೂಜೆಯನ್ನು ಮಾಡೋದಿಲ್ಲ ಆದರೆ ಅಶ್ವತ್ಥ ವೃಕ್ಷ ಎಲ್ಲೇ ಕಂಡು ಕೈ ಮುಗಿತೀವಿ ಅಂದರೆ ಅಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಅಥವಾ ಸನ್ನಿಧಾನ ಇರೋದೇ ಇದಕ್ಕೆ ಕಾರಣ ಅದೇ ರೀತಿಯಾಗಿ ಕೆಲವರು ಇತರರಿಗಿಂತ ಜ್ಞಾನದಲ್ಲಿ ಬಲದಲ್ಲಿ ರೂಪದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಶ್ರೇಷ್ಠರು ಈ ರೀತಿಯಾಗಿ ಕಾಣುತ್ತಾರೆ ಯಾಕೆ ಅಂದರೆ ಅವರಲ್ಲಿ ಭಗವಂತನ ವಿಶೇಷ ರೂಪ ಇರೋದ್ರಿಂದನೇ ಆ ರೀತಿಯಾಗಿ ಕಾಣಲಿಕ್ಕೆ ಸಾಧ್ಯ ಆದ್ದರಿಂದ ಎಲ್ಲೆಲ್ಲಿ ವಿಶೇಷ ಶಕ್ತಿ ಸೌಂದರ್ಯ ಬಲ ಜ್ಞಾನ ಇತ್ಯಾದಿ ಎಲ್ಲ ಕಾಣುತ್ತೋ ಅಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಅನ್ನೋದನ್ನು ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನಾನು ತೋಸ್ತಿ ಮಮ ದಿವ್ಯಾನಾಂ ನಾಮನ್ ಭಗವಂತನ ವಿಶೇಷ ಸನ್ನಿಧಾನ ಯಾರಲ್ಲಿ ಹೆಚ್ಚಿದೆಯೋ ಅವರಲ್ಲಿ ಯಾವುದೋ ಒಂದು ಗುಣದಲ್ಲಿ ಹೆಚ್ಚುಗಾರಿಕೆಯನ್ನು ವಿಶೇಷ ವಿಭೂತಿ ರೂಪ ಇರೋದ್ರಿಂದ ಕಾಣ್ತೀವಿ ಅದು ಬಲ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಅಥವಾ ಮತ್ಯಾವುದೋ ಗುಣ ಇರ್ಬೋದು ಶ್ರೀಮಂತಿಕೆ ಇರ್ಬೋದು ರೂಪ ಹೀಗೆ ಯಾವುದೋ ಒಂದು ಗುಣ ಕಂಡರೂ ಕೂಡ ಅಲ್ಲಿ ಭಗವಂತನ ವಿಶೇಷ ರೂಪ ಅಥವಾ ವಿಭೂತಿ ಸನ್ನಿಧಾನ ಇರೋದ್ರಿಂದ ಆ ರೀತಿಯಾಗಿ ಆದ್ದರಿಂದ ಕಂಡ ಕಂಡಲ್ಲಿ ಈ ಮನದಲ್ಲಿ ನೋಡು ಸಂಭ್ರಮದಿ ಮನದಲ್ಲಿ ನೋಡು ಸಂಭ್ರಮದಿ ಅಂತ ಅದನ್ನು ಮಾತ್ಸರ್ಯ ಪಡಬಾರ್ದು ಆ ಗುಣ ಅವರಲ್ಲಿ ಜಾಸ್ತಿ ಇದೆ ಅಂತ ಮಾತ್ಸರ್ಯ ಪಡಬಾರ್ದು ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಉತ್ತಮಾಧಿಕಾರಿಗಳಾಗಿರ್ತಕ್ಕಂಥ ದೇವತೆಗಳು ಮನಸ್ಸಿನಲ್ಲಿ ವಾಸನಾಮಯವಾಗಿರ್ತಕ್ಕಂಥ ವಿಭೂತಿ ರೂಪವನ್ನು ಚಿಂತನೆ ಮಾಡಿ ಧ್ಯಾನ ದೃಷ್ಟಿಯಿಂದ ಸಂಭ್ರಮ ಪಟ್ಟು ನೋಡ್ತಾರೆ ಬಹುಚಿತ್ರ ಬಹುದಾಕರಣ ಕಾರಣ ಅನಂತ ಗುಣ ಪರಮಃ ಅಂತ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಇಂಥ ಅದ್ಭುತವಾಗಿರ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಿಕೊಟ್ಟಿಯಾನೆ ಅಲ್ಲಿ ಮತ್ತೆ ವೈವಿಧ್ಯತೆಗಳನ್ನು ನೋಡ್ತೀವಿ ಈ ವೈವಿಧ್ಯತೆಗಳು ಯಾಕೆ ಸೃಷ್ಟಿ ಮಾಡತಕ್ಕಂಥ ಭಗವಂತ ಒಬ್ಬನೇ ಆದರೂ ಎಲ್ಲವನ್ನು ಏಕಪ್ರಕಾರವಾಗಿ ಮಾಡಿಲ್ಲ ಬೇರೆ ಬೇರೆ ವ್ಯತ್ಯಾಸ ಇಟ್ಟಿಯಾನೆ ಅಂದರೆ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಭಗವಂತ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪವನ್ನು ಇಡ್ತಾನೆ ಆದ್ದರಿಂದ ಅದನ್ನು ನೋಡಿ ನಾವು ಸಂಭ್ರಮ ಪಡಬೇಕೆ ಹೊರತು ಮಾತು ಸರಿಯೇ ಇರಬಾರ್ದು ಕೆಲವರಲ್ಲಿ ಬಲ ಕೆಲವರಲ್ಲಿ ರೂಪ ಇನ್ನು ಕೆಲವರಲ್ಲಿ ಜ್ಞಾನ ಇನ್ನು ಕೆಲವರಲ್ಲಿ ಶ್ರೀಮಂತಿಕೆ ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದನ್ನು ಇಟ್ಟಿರ್ತಾನೆ ಎಲ್ಲನೂ ಒಂದೇ ಕಡೆ ಇಟ್ಟಿರಲ್ಲ ಭಗವಂತ ಆ ವಿಶೇಷವಾಗಿರ್ತಕ್ಕಂಥ ಗುಣ ಪ್ರಕಟ ಆಗಿದೆ ಅಂತ ಆದರೆ ಅಲ್ಲಿ ಭಗವಂತನ ವಿಭೂತಿ ರೂಪ ಇದೆ ಸನ್ನಿಧಾನ ಇದೆ ಆ ರೀತಿಯಾಗಿ ಮನದಲ್ಲಿ ಚಿಂತಿಸುತ್ತಾ ಕಂಡ ಕಂಡಲ್ಲಿ ಈ ಥರದ್ದು ಚಿಂತಿಸುತ್ತಾ ಮನದಲ್ಲಿ ನೋಡು ಸಂಭ್ರಮದಿ ಅಂತ ಅದು ಭಗವಂತನ ಸನ್ನಿಧಾನ ಮತ್ತು ಆಯಾ ಜೀವನ ಸ್ವರೂಪ ಯೋಗ್ಯತೆ ಪೂರ್ವಜನ್ಮದ ಸುಕೃತ ಅಂತ ಹೇಳ್ತೀವಲ್ಲ ಆ ರೀತಿಯಿಂದ ಬಂದಿರತಕ್ಕಂಥದ್ದು ಭಗವಂತನಿಗೆ ವೈಷಮ್ಯ ನೇರ್ಗುಣ್ಯ ದೋಷ ಇಲ್ಲ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕೆ ಹೊರತು ಕಂಡೋವರನ್ನ ನೋಡಿ ಮಾತ್ಸರ್ಯ ಪಡಬಾರ್ದು ಇದು ಹೇಗೆ ತಿಳ್ಕೋಬೇಕು ಅಂದರೆ ಅರಿತು ಶಾಸ್ತ್ರ ಯೋನಿತ್ವ ಆ ಜ್ಞಾನಿಗಳೇನು ಮಾಡಿರ್ತಾರೆ ಸದಾ ನಿರಂತರ ಶಾಸ್ತ್ರಾಧ್ಯಯನದಲ್ಲೇ ಇರ್ತಾ ಇರ್ತಾರೆ ಅಂತಹ ಶಾಸ್ತ್ರ ತಿಳಿದಂತಹ ಜ್ಞಾನಿಗಳನ್ನು ಹೋಗಿ ನಾವು ನಮಗೂ ಇದನ್ನು ಉಪದೇಶ ಮಾಡಿರಿ ಅಂತ ಹೇಳಿದಾಗ ಭಗವಂತ ರಚನೆ ಮಾಡಿರ್ತಕ್ಕಂಥ ಭಗವದ್ಗೀತಾ ವಿಷ್ಣು ರಹಸ್ಯ ವಿಕಾದಶ ಗ್ರಂಥಗಳು ಭಗವಂತನದ್ದು ಅವುಗಳಿಗೆ ಭಾಷಾ ತಾತ್ಪರ್ಯಗಳನ್ನು ಬರೆದಿರ್ತಕ್ಕಂಥ ಶ್ರೀಮದ್ ಆಚಾರ್ಯರ ಸರ್ವ ಮೂಲಾದಿ ಗ್ರಂಥಗಳು ಅದನ್ನೆಲ್ಲ ಜ್ಞಾನಿಗಳಾಗಿರ್ತಕ್ಕಂಥ ನಿರಂತರ ಪಾಠ ಪ್ರವಚನ ಅಧ್ಯಯನದಲ್ಲೇ ಇರ್ತಾರೆ ಅವರ ಮೂಲಕ ನಾವು ಉಪದೇಶವನ್ನು ಪಡೆದು ಶ್ರವಣಾದಿಗಳನ್ನು ಮಾಡಿ ಅದನ್ನು ಬುಧರಿಂದ ಅರಿತು ಅದನ್ನು ಚಿಂತಿಸು ಮನದಲ್ಲಿ ಈ ರೀತಿಯಾಗಿ ತಿಳ್ಕೊಂಡು ವಿಭೂತಿ ರೂಪದ ಉಪಾಸನೆಯನ್ನು ನಡೆಸಬೇಕು ಇಲ್ಲಿ ಮೊದಲಿಗೆ ಹತ್ತು ವಿಭೂತಿ ರೂಪಗಳ ಚಿಂತನೆಯನ್ನು ತಿಳಿಸ್ಕೊಡ್ತಾರೆ ನೀತ ಅದಕ್ಕೆ ಉದಾಹರಣೆ ಮತ್ಸ್ಯಾದಿ ರೂಪಗಳು ಅಂತ ವಿಭೂತಿ ಅಂಥೇಳಿದರೆ ಪರಮಾತ್ಮನ ಅವತಾರ ರೂಪಗಳು ಆಗ್ಬೋದು ಬೇರೆಯವರ ಸನ್ನಿಹಿತರಾಗಿರ್ತಕ್ಕಂಥ ಅಂತರ್ಯಾಮಿ ರೂಪಗಳು ಆಗ್ಬೋದು ನೀತ ಅಂಥೇಳಿದರೆ ಹೊರಗಿನಿಂದ ತಂದದ್ದು ಅಂತ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಂದರೆ ಮೂಲ ರೂಪದಿಂದ ಹೊರಗೆ ತಂದದ್ದು ಅಂತ ಮೂಲ ರೂಪಿ ನಾರಾಯಣ ಅದರಿಂದ ಎಲ್ಲ ಅವತಾರಗಳ ಪ್ರಾದುರ್ಭಾವ ಅಂದರೆ ಜನಿ ಪ್ರಾದುರ್ಭಾವೆ ಅಂತ ಜನ್ಮವೆಂಬುದು ಅವತಾರ ಅಂತ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಉದರಿಯಲ್ಲಿ ಊರ್ಮಿಗಳು ತೋರ್ ಪಂದದಲ್ಲಿ ಹಂಸ ಹರಿ ಉದ್ಗೀತ ಹರಿ ಹಯವದನ ಕೃಷ್ಣಾದಿ ಅಮಿತ ಅವತಾರಗಳು ನಿತ್ಯದಲ್ಲಿ ಪದುಮನಾಭನುಳಿರುತ್ತಿಹವು ಅಂಥೇಳಿ ಮೂಲ ರೂಪಿಯಾಗಿರ್ತಕ್ಕಂಥ ನಾರಾಯಣನಲ್ಲಿ ಇರ್ತಕ್ಕಂಥ ಎಲ್ಲ ಅವತಾರ ರೂಪಗಳು ಕೂಡ ಆಯಾ ಸಂದರ್ಭದಲ್ಲಿ ಪ್ರಕಟ ಆಗತ್ತೆ ಮತ್ತೆ ಪ್ರಳಯ ಕಾಲ ಬಂದಾಗ ಅಥವಾ ಅವತಾರ ಕಾರ್ಯ ಸಮಾಪ್ತಿಯಾದಾಗ ಮೂಲ ರೂಪದಲ್ಲಿ ಹೋಗಿ ಸೇರುವಂಥದ್ದು ಐಕ್ಯವನ್ನು ಹೊಂದುವಂಥದ್ದು ಅದಕ್ಕೆ ದೃಷ್ಟಾಂತವನ್ನು ಮುಂದಿನ ಸಂಧಿಗಳಲ್ಲಿ ಕೊಡ್ತಾರೆ ಸಮುದ್ರದಲ್ಲಿ ನಿರಂತರವಾಗಿ ದೊಡ್ಡ ಸಣ್ಣ ನೂರಾರು ಅಲೆಗಳು ಸಾವಿರಾರು ಅಲೆಗಳು ನಿರಂತರವಾಗಿ ಬರ್ತಾ ಇದೆ ಮತ್ತೆ ಮೂಲ ರೂಪವನ್ನೇ ಹೋಗಿ ಅಂದರೆ ಆ ಸಮುದ್ರವನ್ನೇ ಹೋಗಿ ಹೇಗೆ ಸೇರುತ್ತೋ ಹಾಗೆ ಭಗವಂತನ ಅವತಾರಗಳು ಅಷ್ಟೇ ಮೂಲ ರೂಪದಿಂದ ಹೊರಗೆ ಬಂದಿರತಕ್ಕಂಥದ್ದು ಮತ್ತು ಆ ಅವತಾರದ ಕಾರ್ಯ ಸಮಾಪ್ತಿಯಾದ ನಂತರದಲ್ಲಿ ಮೂಲ ರೂಪವನ್ನೇ ಹೋಗಿ ಸೇರುವಂಥದ್ದು ಅದಕ್ಕೆ ನೀತ ವಿಭೂತಿ ಅಂತ ನೀತ ಅಂದರೆ ನೀಯತ ಅನ್ನೋ ರೀತಿಯಾಗಿ ಅದಕ್ಕೆ ಉದಾಹರಣೆ ಅಂದರೆ ನಾನಾ ಅವತಾರ ರೂಪಗಳು ಮೂಲ ರೂಪದಿಂದ ಬಂದಿರತಕ್ಕಂಥದ್ದು ಸಾಧಾರಣ ವಿಭೂತಿ ಅಂದರೆ ಚೇತನ ಅಚೇತನ ಜಡ ಜೀವ ಅಂತ ಏನು ಹೇಳ್ತೀವಲ್ಲ ಸಮಸ್ತ ಜಡ ಜಗತ್ತಿನಲ್ಲಿ ಜೀವ ಜಗತ್ತಿನಲ್ಲಿ ಇರ್ತಕ್ಕಂಥ ಅಂತರ್ಯಾಮಿ ರೂಪ ಅದಕ್ಕೆ ಸಾಧಾರಣ ವಿಭೂತಿ ಅಂತ ವಿಷ್ಣವ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ತು ಆಯಾ ವ್ಯಕ್ತಿಗಳಲ್ಲಿ ಆಯಾ ವಸ್ತುಗಳಲ್ಲಿ ಆಯಾ ವ್ಯಕ್ತಿಗಳ ಆಯಾ ವಸ್ತುಗಳ ಗುಣಧರ್ಮವನ್ನು ನಿರೂಪಣೆ ಮಾಡಲಿಕ್ಕೆ ನಿಯಮನ ಮಾಡಲಿಕ್ಕೆ ಭಗವಂತ ತದ್ರೂಪ ತದಾಕಾರ ತತ್ವ ಶಬ್ದವಾಚನಾಗಿ ಇರ್ತಂದ್ರೆ ಅದು ಸಾಧಾರಣ ವಿಭೂತಿ ಅಲ್ಲಿ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅಥವಾ ಗು ವಸ್ತುವಿನ ಗುಣಧರ್ಮ ಇದನ್ನು ಅಭಿವ್ಯಕ್ತಿ ಮಾಡಲಿಕ್ಕಾಗಿ ಅಂತರ್ಯಾಮಿತ್ವೇನ ಇರ್ತಕ್ಕಂಥ ಭಗವಂತನ ವಿಭೂತಿಗೆ ಸಾಧಾರಣ ವಿಭೂತಿ ವಿಶೇಷ ವಿಭೂತಿ ಅಂದರೆ ಬ್ರಹ್ಮಾದಿ ದೇವತೆಗಳಲ್ಲಿ ವಿಶೇಷ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡ್ತಕ್ಕಂಥ ಅಂಶರೂಪಗಳು ಅಥವಾ ಅಂತರ್ಯಾಮಿ ರೂಪಗಳು ಅಂತ ವಿಶೇಷೇಣ ವಿಶಿಷ್ಟೇಶು ಭೂತಿ ಅಂತ ಉತ್ತಮರಲ್ಲಿ ಭಗವಂತನ ಹೆಚ್ಚಿನ ಸನ್ನಿಧಾನ ಉದಾಹರಣೆಗೆ ಬ್ರಹ್ಮದೇವರು ವಾಯುದೇವರು ಸರಸ್ವತಿ ಭಾರತೀಯರು ಅಲ್ಲಿ ಭಗವಂತನ ಅಚ್ಚಿನ್ನ ಭಕ್ತರು ಅಂತ ಅವ್ರನ್ನ ಕರಿತೀವಿ ಅಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಆದಿಗಳಿಲ್ಲದೆ ಇರ್ತಕ್ಕಂಥವ್ರು ಲಿಂಗ ಶರೀರ ಇದ್ದು ಕ್ಷರಪುರುಷರು ಅಂತ ಕರೆಸ್ಕೊಂಡ್ರು ದಗ್ಧ ಪಟಾಯಮಾನವಾಗಿರ್ತಕ್ಕಂಥ ಲಿಂಗ ಶರೀರ ಯಶಾಂ ವಿಷ್ಣು ಸ್ವರೂಪಾಣ ಸನ್ನಿಧೇರಸ್ಯ ವಸ್ತುಷು ವಿಶಿಷ್ಟತ್ವ ಸ್ವಜಾತೆ ಸ ವಿಭೂತ್ಯಾಖ್ಯಾನಿ ತಾನಿತು ಹೀಗೆ ವಿಶೇಷ ವಿಭೂತಿ ರೂಪ ಕೆಲವು ವಸ್ತುಗಳಲ್ಲಿ ಅಥವಾ ವ್ಯಕ್ತಿಯಲ್ಲಿ ಭಗವಂತನ ವಿಶೇಷ ಸನ್ನಿಧಾನದಿಂದ ಬೇರೆಯವರಿಗಿಂತ ಹೆಚ್ಚಿನ ಸಾಮರ್ಥ್ಯ ಹೆಚ್ಚಿನ ಬಲಜ್ಞಾನಾದಿಗಳು ಪೂಜ್ಯತೆಗಳು ಎಲ್ಲ ಕಾಣ್ತವೆ ಅದು ಭಗವಂತನ ವಿಶೇಷ ರೂಪ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಉದಾಹರಣೆಗೆ ಚಕ್ರವರ್ತಿಗಳು ಎಲ್ಲ ಮನುಷ್ಯರು ಅವರು ಮನುಷ್ಯರೇ ಆದರೂ ಕೂಡ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಉದಾಹರಣೆಗೆ ಪೃಥ್ವಿ ಚಕ್ರವರ್ತಿ ಇರ್ಬೋದು ಅಥವಾ ಬೇರೆ ಚಕ್ರವರ್ತಿಗಳಲ್ಲಿ ಭಗವಂತನ ರಾಜರಾಜೇಶ್ವರ ರೂಪ ಅಂತ ಗುರುತಿಸೋದು ಹೀಗೆ ಇದು ವಿಶೇಷ ವಿಭೂತಿ ಇನ್ನು ಸಜಾತಿ ವಿಭೂತಿ ಅಂತ ಹೇಳಿದ್ರೆ ಎಲ್ಲ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥವನು ದೇವೇಂದ್ರ ಅಂತೀವಿ ಸೂರ ದೇವೇಂದ್ರ ಸ್ವರ್ಗಾಧಿಪತಿ ಸೂರಪ್ಪ ಅಂತೆಲ್ಲ ಕಳಿತೀವಿ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಆದ್ದರಿಂದ ಇತರ ಸಜಾತೀಯ ದೇವತೆಗಳಿಗಿಂತ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಮತ್ತು ಅವನ ಪದವಿ ಇತ್ಯಾದಿ ಎಲ್ಲ ಇಲ್ಲಿ ಇತರ ದೇವತೆಗಳು ಅಂತಂದಾಗ ದೇವೇಂದ್ರನಿಗಿಂತ ಉತ್ತಮರಾಗಿರ್ತಕ್ಕಂಥ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಆಮೇಲೆ ಗರುಡ ಶೇಷ ರುದ್ರ ಸೌಪರ್ಣಿ ವಾರಣಿ ಪಾರ್ವತಿ ಇವರನ್ನು ಬಿಟ್ಟು ಉಳಿದ ದೇವತೆಗಳಿಗಿಂತ ಹೆಚ್ಚಿನ ಸನ್ನಿಧಾನ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಲಕ್ಷ್ಮೀ ಬ್ರಹ್ಮಾದಿಗಳನ್ನು ಬಿಟ್ಟು ಅಂತ ಹೇಳಿದ್ರೆ ಬ್ರಹ್ಮದೇವರಿಂದ ದೇವಿಯಿಂದ ಪ್ರಾರಂಭ ಮಾಡಿ ರುದ್ರದೇವರು ಅವರವರ ಪತ್ನಿಯರು ರುದ್ರ ಅಂದರೆ ಉಪಲಕ್ಷಣೀಯ ಗರುಡ ಶೇಷ ರುದ್ರ ಪಾರ್ವತಿ ವಾರುಣಿ ಸೌಪರ್ಣಿ ಇವರನ್ನು ಬಿಟ್ಟು ಉಳಿದ ದೇವತೆಗಳಿಗಿಂತ ಹೆಚ್ಚಿನ ಬಲಶಕ್ತಿ ಜ್ಞಾನ ಇತ್ಯಾದಿ ಇಂದ್ರನಲ್ಲಿ ಇರೋವಂಥದ್ದು ಅವನೇ ಸ್ವರ್ಗಾಧಿಪತಿ ದೇವಾನಾಂ ಅಸ್ಮಿ ವಾಸವ ಇಂದ್ರನಲ್ಲಿ ನನ್ನ ಭಗವಂತ ಭಗವಂತ ವಿಶೇಷ ಸನ್ನಿಧಾನ ಇದೆ ಅಂತ ತಿಳಿಸ್ತಾನೆ ಆದ್ದರಿಂದ ದೇವೇಂದ್ರನಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ವ್ಯಕ್ತ ಮಾಡ್ತಾನೆ ಭಗವಂತ ಇನ್ನು ನೈಜ ನೈಜ ಅನ್ನೋದಕ್ಕೆ ಉದಾಹರಣೆ ಅಂದರೆ ಸಾಲಿಗ್ರಾಮ ಸಾಲಿಗ್ರಾಮ ನಿರ್ಮಿತವಾಗಿರ್ತಕ್ಕಂಥ ಪ್ರತಿಮೆಗಳಲ್ಲಿ ನೈಜ ವಿಭೂತಿ ಭಗವಂತನ ವಿಶೇಷ ಸನ್ನಿಧಾನ ಸಾಲಿಗ್ರಾಮವೂ ಸರಿ ಸಾಲಿಗ್ರಾಮ ಶಿಲೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ವಿಗ್ರಹಗಳಲ್ಲಿ ಅಲ್ಲಿ ನೈಜ ವಿಭೂತಿ ಅಂತ ಆ ಸಾಲಿಗ್ರಾಮ ಅನ್ನೋದು ಯಾವತ್ತೂ ಮಡಿನೆ ಅದು ಯಾವತ್ತು ಚಂಡಾಲಾದಿ ಸ್ಪರ್ಶ ಮಾಡಿದರೂ ಕೂಡ ಅದು ಯಾವತ್ತೂ ಅದಕ್ಕೆ ದೋಷ ಅಂತಿಲ್ಲ ಯಾರು ಸ್ಪರ್ಶ ಮಾಡ್ತಾರೋ ಅವರಿಗೆ ದೋಷ ಹೊರತು ಸಾಲಿಗ್ರಾಮ ಮೈಲಿಗೆ ಆಯಿತು ಅಂತ ಯಾವತ್ತೂ ಲೋಕದಲ್ಲಿ ಇಲ್ಲ ಇಷ್ಟು ವಿಶೇಷವಾಗಿರ್ತಕ್ಕಂಥ ಪೂಜ್ಯತ್ವ ಶಾಲಿಗ್ರಾಮಕ್ಕೆ ಬರಲಿಕ್ಕೆ ಕಾರಣ ಏನು ಅಂದರೆ ಭಗವಂತನ ವಿಶೇಷ ವಿಭೂತಿ ರೂಪ ಅಲ್ಲಿದೆ ಅಂತ ಅದಕ್ಕೆ ವಿಶಿಷ್ಟ ವಿ ನೈಜ ವಿಭೂತಿ ಅಂಥೇಳಿ ವಿಶಿಷ್ಟಭೂತಿ ವಿಭೂತಿ ಅಂತ ಅದೇ ರೀತಿಯಾಗಿ ಸೂರ್ಯಮಂಡಲ ಬ್ರಾಹ್ಮಣ ಗೋವು ತುಳಸಿ ಇದೆಲ್ಲವೂ ಕೂಡ ನೈಜ ವಿಭೂತಿಗೆ ದೃಷ್ಟಾಂತಗಳು